जननीं शारदां देवीं रामकृष्णं जगद्गुरुं पादपद्मे तयो श्रित्वा प्रणमामि मुहुर्मुहुर् नमः श्रीयतिराजाय विवेकानन्दस्वरये सच्चित्सुखस्वरूपाय स्वामिने तापहरिणे ॐ असतो मा सद्गमय तमसो मा ज्योतिर्गमय मृत्योर्मा मृतंगमय ओम शांति शांति शांति दहरम विपापम परमेश्मभूतम यत्पुंडरीकम पुरमध्य संस्थम तत्रापि दहरम गगनम विशोकम यस्मिन् तदन्तरतुपासितव्यम् ಸರ್ವೇ ಜನ ಸುಖಿನೋ ಭವಂತು ಶ್ರೀರಾಮಕೃಷ್ಣ ಶರಣ ಧ್ಯಾನ ಜೀವನ ಮತ್ತು ಧ್ಯಾನಕ್ಕೆ ಸಂಬಂಧಪಟ್ಟ ಮಾನಸಿಕ ಪ್ರಕ್ರಿಯೆಯ ಬಗ್ಗೆ ನಾವು ಮೊದಲು ಸ್ವಲ್ಪ ಚಿಂತನೆ ಮಾಡೋಣ ಮನಸ್ಸನ್ನು ಧ್ಯಾನಕ್ಕೆ ಸಿದ್ಧಗೊಳಿಸುವಂಥ ಉಪಾಯ ಮೊದಲು ಹುಡುಕಬೇಕು ಧ್ಯಾನ ಎಂಬುದು ಸಾಮಾನ್ಯ ಆಲೋಚನೆಯ ಆ ಪ್ರಪಂಚದಿಂದ ಮನಸ್ಸು ಮತ್ತು ಪ್ರಪಂಚ ಈ ಸಾಮಾನ್ಯ ಮನೋಪ್ರಪಂಚ ಪ್ರಪಂಚ ಮತ್ತು ಮನಸ್ಸು ಇದರಿಂದ ಮನಸ್ಸನ್ನು ಭಗವತ್ ಕೇಂದ್ರಿತ ಮನಸ್ಸನ್ನಾಗಿ ಮಾಡಬೇಕು ಭಗವಂತನಿಗೆ ಸಂಬಂಧಪಟ್ಟ ದಿವ್ಯ ಆಲೋಚನೆಗಳಿಂದ ಮನಸ್ಸನ್ನು ತುಂಬಿಕೊಳ್ಬೇಕು ಭಗವಂತನ ಭಾವದಿಂದ ಮನಸ್ಸನ್ನು ತುಂಬಿಕೊಳ್ಬೇಕು ಆಲೋಚನೆ ಯುಕ್ತವಾದ ಯೋಗ್ಯವಾದ ಪರಿಣಾಮಕಾರಿಯಾಗಿರ್ತಕ್ಕಂಥ ಪರಿವರ್ತನಕಾರಿ ಶಕ್ತಿ ಉಳ್ಳಂತಹ ಮೊದಲು ಆಲೋಚನೆಗಳನ್ನು ಶಾಸ್ತ್ರದಿಂದ ಬಲ್ಲವರಿಂದ ಧ್ಯಾನ ಸಿದ್ಧರಿಂದ ನಮ್ಮದೇ ಆದ ರೀತಿಯ ವಿಶ್ಲೇಷಣೆಯಿಂದ ವಿವೇಕದಿಂದ ನಾವು ಧ್ಯಾನಕ್ಕೆ ಸಂಬಂಧಪಟ್ಟ ಆಲೋಚನೆಗಳ ವೃತ್ತಿಯನ್ನು ವಿಷಯವನ್ನು ಮನಸ್ಸಿನಲ್ಲಿ ತುಂಬಿಕೊಳ್ಬೇಕು ಆವಾಗ ಏನಾಗ್ತದೆ ಪ್ರಪಂಚ ಕೇಂದ್ರಿತ ಮನಸ್ಸು ಸಹಜವಾಗಿ ಮನಸ್ಸಿರುವುದೇ ಪ್ರಪಂಚದ ಅರಿವಿಗೋಸ್ಕರ ಸಾಮಾನ್ಯ ಮನಸ್ಸು ಆ ಮನಸ್ಸನ್ನು ನಾವು ದೈವೀಕರಿಸಬೇಕು ಸಬ್ಲಿಮೇಷನ್ ಅದನ್ನು ಸಾಮಾನ್ಯ ಮನಸ್ಸನ್ನು ದಾಟಿ ಮೇಲಿನ ಮನಸ್ಸಿನ ಕಡೆಗೆ ಹೋಗಬೇಕು ಮೇಲಿನ ಮನಸ್ಸು ಹೈಯರ್ ಮೈಂಡನ್ನು ಜಾಗೃತಗೊಳಿಸಬೇಕು ಅದಕ್ಕೆ ಮನಸ್ಸನ್ನು ಆಲೋಚನೆಯ ಮೂಲಕ ಭಾವಗಳಿಗೆ ಭಗವತ್ ಭಾವನೆ ಇಮೋಷನ್ಸ್ ಭಾವನೆಗಳಿಂದ ಮನಸ್ಸನ್ನು ತುಂಬಿಕೊಳ್ಬೇಕು ಪ್ರಾರ್ಥನೆ ಮೂಲಕ ಭಗವಂತನ ಹತ್ರ ನೇರ ಮಾತಾಡುವುದರಿಂದ ಭಗವತ್ಗೆ ಸಂಬಂಧಪಟ್ಟಂತಹ ಅವನ ಮಹಾತ್ಮ್ಯದ ಬಗ್ಗೆ ಚಿಂತನೆ ಮಾಡುವುದರಿಂದ ಭಗವಂತನಿಗೆ ಸಂಬಂಧಪಟ್ಟ ಅವನ ಕೃಪೆಯ ಅರಿವು ಕೃಪೆಗೋಸ್ಕರ ಹಾತೊರೆಯುವಂಥದ್ದಕ್ಕೆ ಭಗವಂತನ ಬಗ್ಗೆ ಜ್ಞಾನ ಭಗವಂತನ ಬಗ್ಗೆ ಭಾವ ಭಗವಂತನ ಬಗ್ಗೆ ಅರಿವು ಮತ್ತು ಭಗವಂತನ ಬಗ್ಗೆ ನಮ್ಮ ಭಾವವೃತ್ತಿಗಳ ಮೂಲಕ ಜ್ಞಾನ ವೃತ್ತಿಗಳ ಮೂಲಕ ಭಗವದನ್ವೇಷಣೆ ಭಗವಂತನ ಹುಡುಕಾಟ ಆ ನಿಜವಾದ ಅದಕ್ಕೆ ವ್ಯಾಕುಲತೆ ಅಂತ ಯಾಂತ್ರಿಕ ಪದ್ಧತಿಯಿಂದ ಯಾತ್ರಿಕ ಮೆಥಡ್ ಇರ್ತದೆ ವ್ಯಾಕುಲತೆಗೆ ಮೆಥಡ್ ಇರುವುದಿಲ್ಲ ನಮ್ಮ ಈ ಬೇರೆ ಬೇರೆ ಹಂತಗಳಿಂದ ಮನಸ್ಸು ಪರಿಪ್ಲುತವಾಗಿ ಪರಿಶುದ್ಧವಾಗಿ ಪ್ರಪಂಚ ಶೂನ್ಯವಾಗಿ ಹಂತ ಹಂತವಾಗಿ ಒಂದೇ ಸರಿ ಪ್ರಪಂಚದ ಆಲೋಚನೆಗಳು ಶೂನ್ಯ ಮಾಡೋದೇ ಒಂದು ದೊಡ್ಡ ಹೋರಾಟ ಕ್ರಮೇಣ ಪ್ರಪಂಚದಿಂದ ನಾವು ಮುಕ್ತರಾಗಿ ಪ್ರಾಪಂಚಿಕ ಸಂಬಂಧಪಟ್ಟ ಆಲೋಚನೆಗಳಿಂದ ತಾತ್ಕಾಲಿಕವಾಗಿ ಮುಕ್ತರಾಗಿ ಎನಿಮೇಟ್ ಸಸ್ ಎನಿಮೇಟೆಡ್ ಸಸ್ಪೆನ್ಷನ್ನಲ್ಲಿ ಇಟ್ಬಿಟ್ಟು ಮೇಲಿನ ಸ್ತರಕ್ಕೋಗಿ ಭಗವಂತನ ಭಕ್ತಿ ಭಾವದಿಂದ ಮನಸ್ಸನ್ನು ತುಂಬುವಂತೆ ಮಾಡಿ ಆಮೇಲೆ ನಾವು ಭಗವಂತನ ಸತ್ ಅಂತ ಹೇಳಿದ್ರೆ ಅಸ್ತಿತ್ವ ಚಿತ್ ಆನಂದ ಆಮೇಲೆ ಸತ್ ಭಗವಂತನ ಅಸ್ತಿತ್ವದ ಕಡೆಗೆ ಅನ್ವೇಷಣೆ ಕಡೆಗೆ ಮೆಥಡ್ಸ್ ಅದು ವ್ಯಾಕುಲತೆಯಿಂದ ಮೆಥಡ್ಸ್ ಮೂಲಕ ನಮ್ಮ ಮನಸ್ಸನ್ನು ಮೇಲೆ ಎತ್ತಿ ಆಮೇಲೆ ಭಗವಂತನ ವ್ಯಾಕುಲತೆ ಅನ್ವೇಷಣೆ ಅದು ಜಪದ ಮೂಲಕವೂ ಅದು ರೂಪಸ್ಮರಣೆ ಮೂಲಕವೋ ಅದು ಪ್ರಾರ್ಥನೆ ಮೂಲಕವೂ ಅವರು ಮೌನವಾಗಿ ಭಗವಂತನನ್ನು ಬಯಸುವುದರ ಮೂಲಕವೂ ಭಗವಂತನ ಆ ಧಾರಾಕಾರವಾಗಿರತಕ್ಕಂತಹ ಆ ಅರಿವು ಅರಿವು ಆ ಭಗವಂತನ ಆ ಚೈತನ್ಯದಿಂದ ಆ ಮನಸ್ಸನ್ನು ವಿಶಾಲಗೊಳಿಸಿ ನಾವು ಮನಸ್ಸಿನ ಮೇಲಿನ ಅಂತಸ್ತಿಗೆ ಹೋಗಬೇಕು the higher chambers of mind higher wavelengths of ಮೈಂಡನ್ನು ಆಧ್ಯಾತ್ಮಿಕ ಹುಡುಕಾಟಕ್ಕೆ ಅನುಕೂಲವಾಗಿರ್ತಕ್ಕಂಥ ಒಂದು ವೇವ್ಲೆನ್ಸ್ ಇರುವ ಹೈಯರ್ ಮೈಂಡ್ಗೆ ನಾವು ಪ್ರವೇಶ ಮಾಡಿ ಅಲ್ಲಿಂದ ನಾವು ಆ ಅನ್ವೇಷಣೆ ಪರಮ ಶಾಂತಿ ಅರಿವು practice of the presence of the divine ಅಲ್ಲಿಗೆ ಹೋಗಿ ನಾವು ನಿಂತು ಬಿಡ್ತೇವೆ ಆಗ ಏನಾಗ್ತದೆ ಅಂತ ಹೇಳಿದರೆ ಆ ಹಂತದಲ್ಲಿ ನಾವು ಎಷ್ಟು ಕಾಲ ನಮಗೆ ಶಾಂತಿ ಪರಿಪೂರ್ಣ ಭಗನ ಅಸ್ತಿತ್ವದಲ್ಲಿ ಶ್ರದ್ಧೆ ಅವನ ಮಹಾತ್ಮ್ಯ ಅವನ ಕೃಪೆಗಾಗಿ ಅವನ ದರ್ಶನಕ್ಕಾಗೋಸ್ಕರ ವ್ಯಾಕುಲತೆ ಭಗವಂತನನ್ನು ಪಡೀಬೇಕು ಅವನ ಅರಿವಿರಬೇಕು ದೇಹ ಮನಸ್ಸು ಬುದ್ಧಿ ನಾನು ಎಂಬಕ್ಕೆ ಅತೀತವಾಗಿರ್ತಕ್ಕಂಥ ಈ ಲೋಕ ಪ್ರಪಂಚದಲ್ಲೇ ಇದ್ದೇವೆ ಇದರೇ ಘೋಷ ಇದಕ್ಕೆ ಅತೀತವಾಗಿರ್ತಕ್ಕಂತಹ ಒಂದು ಸ್ಥಿತಿಯಲ್ಲಿ ನಿನ್ನನ್ನು ಕಾಣೋದು ಹೇಗೆ ಭಗವಂತ ಆ ಒಂದು ಪ್ರಚಂಡವಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಆಳವಾಗಿರ್ತಕ್ಕಂಥ ಭಗವಂತನ ವ್ಯಾಕುಲತೆ ಅನ್ವೇಷಣೆಗೋಸ್ಕರ ಕಾತರತೆಯ ಅಲ್ಲಿ ಭಕ್ತಿ ಪುಲಕಿತಗೊಂಡು ಕೃಪೆಗಾಗಿ ನಾವು ಭಗವಂತನನ್ನು ಅನುಸಂಧಾನಗೊಳಿಸುವ ಆಗ ಚಿತ್ತವೃತ್ತಿಗಳು ತನ್ನಿಂದ ತಾನೇ ಪವಿತ್ರಗೊಂಡು ಒಂದೇ ಥರದ ಧ್ಯಾನಯೋಗ್ಯ ಚಿತ್ತವೃತ್ತಿ ಬಂದು ಸಾತ್ವಿಕ ವೃತ್ತಿ ಬಂದು ಆಮೇಲೆ ಪ್ರಜ್ಞಾವೃತ್ತಿ ಬಂದು ಆಮೇಲೆ ತದಾ ದೃಷ್ಟು ಸ್ವಸ್ವರೂಪೇ ಅವಸ್ಥಾನಂ ಆವಾಗ ಭಗವಂತ ಮಾತ್ರ ಇದ್ದಾನೆ ನಮ್ಮ ವೃತ್ತಿಗಳೆಲ್ಲ ನಿರೋಧೀಕರಿಸಿ ಪೂರ್ಣ ಭಗವಂತನ ದಿವ್ಯವಾಗಿರ್ತಕ್ಕಂಥ ಅಸ್ತಿತ್ವದ ಅರಿವು ನಮ್ಮ ಆಂತರ್ಯದ ಅಹಂನ ಹಿಂದೆ ಇರುವಂತಹ ಸಚ್ಚಿದಾನಂದದ ಅರಿವು ಎರಡೂ ಒಂದೇ ಅಂತ ಎರಡೂ ಒಂದೇ ಅಂತ ಗೊತ್ತಾಗ ಆ ಅರಿವಿನಲ್ಲಿ ನೆಲೆ ನಿಲ್ಲುವುದೇ ಧ್ಯಾನ ಆ ಅರಿವಿನಲ್ಲಿ ನೆಲೆ ನಿಲ್ಲುವುದೇ ಧ್ಯಾನ ನಾವು ಹೇಳಿ ನಾವು ಪ್ರಾಕ್ಟೀಸ್ ಮಾಡುವಂತಹ ಧ್ಯಾನದಲ್ಲಿ first step second step third step fourth step fifth step sixth seventh ಅಂತೇನು ಹೇಳ್ತೇವೆ ಅದು ಇದು ಎಲ್ಲವನ್ನು ಮನಸ್ಸನ್ನು ಅಂತರ್ಮುಖಗೊಳಿಸುವುದು ಪ್ರಪಂಚ ಜ್ಞಾನದಿಂದ ದೈವ ಜ್ಞಾನದ ಕಡೆಗೆ ತೆಗೆದುಕೊಂಡು ಹೋಗುವಂಥದ್ದು ಪ್ರಪಂಚದ ಭಾವ ಕ್ಲೇಶಗಳಿಂದ ಭಗವದ್ ಭಾವ ಭಕ್ತಿಯಿಂದ ತುಂಬುವಂಥದ್ದು ಅದರ ಆಧಾರದಲ್ಲಿ ತೀವ್ರವಾದ ಭಗವಂತನ ಅನ್ವೇಷಣೆ ವ್ಯಾಕುಲತೆ ಒಂದು ಡಿವೈನ್ ಡಿಸ್ಕಂಟೆಂಟ್ಮೆಂಟ್ ಇರ್ತದೆ ಈ ಪ್ರಪಂಚ ಅದೇ ನೋಡಿದ್ದಂಥದ್ದು ನೋಡಿ ಅದೆಲ್ಲ ಕೂಡ ಆ ಕ್ಷಣದಲ್ಲಿ ಪ್ರಪಂಚವೇ ಸ್ತಬ್ಧೀಭೂತವಾಗಿ ಅದರ ಈ ಅರಿವು ಅದರ ಒಂದು ಈ ಅಸ್ತಿತ್ವಕ್ಕೆ ನಮಗೆ ಅದರ ಹಿಡಿತ ನಮ್ಮ ಮನಸ್ಸು ಮೇಲೆ ಕಡಿಮೆಯಾಗಿ ಅದು ಅನಿತ್ಯ ಅಂತ ಅಂತ ಮನಸ್ಸಿಗೆ ಬುದ್ಧಿಗೆ ಗ್ರಾಹ್ಯ ಆಗ್ತದೆ ಅನಿತ್ಯ ಪ್ರಪಂಚದ ಆಲೋಚನೆಗಳಲ್ಲೇ ನಾವು ಕಾಲ ಕಳೀತಾ ಇದ್ದೇವಲ್ವಾ ನಿತ್ಯದ ಕಡೆಗೆ ಹೇಗೆ ಹೋಗೋದು ನಮ್ಮದೇ ಅಸ್ತಿತ್ವದ ಅನಿತ್ಯ ಅಸ್ತಿತ್ವದ ನಿತ್ಯ ನೆಲೆ ಯಾವುದು ಹೇ ಭಗವಂತ ನೀನೇ ನನ್ನ ನಿತ್ಯ ನೆಲೆ ಆ ನಿತ್ಯ ಸತ್ಯದ ಘನೀಭೂತ ಚಿದ್ಗನಕಾಯ್ ಆ ದಿವ್ಯ ನಮ್ಮ ಇಷ್ಟ ದೇವತೆಯೇ ನಿರಾಕಾರ ನಿರ್ಗುಣನಾದರೂ ಸಗುಣ ಸಾಕಾರ ರೂಪವನ್ನು ಅವಲಂಬಿಸಿ ಸಗುಣ ಸಾಕಾರ ರೂಪದಲ್ಲಿ ಬಿಂಬಿಸಿ ಇಷ್ಟ ಸ್ವರೂಪನಾಗಿ ನಮ್ಮ ಹೃದಯ ದೇಗುಲದಲ್ಲಿ ಈ ಅಹಂ ದೇಹ ಮನಸ್ಸಿನ ತಾದಾತ್ಮ್ಯದ ಈ ಕೆಳಗಿನ ಅರಿವಿನಿಂದ ದೇಹ ಮನಸ್ಸಿಗೆ ಅತೀತವಾಗಿರ್ತಕ್ಕಂತಹ ನಮ್ಮ ವಿಜ್ಞಾನಮಯ ಕೋಶ ಭೌತಿಕವಾದ ದೇಹ ಮಾನಸಿಕವಾಗಿರ್ತಕ್ಕಂಥ ಆಲೋಚನೆ ಆಲೋಚನೆ ನಾನು ಎಂಬ ಚಿತ್ ಜಡ ಗ್ರಂಥಿಯ ಮಿಶ್ರಣದಿಂದ ನಾನು ಎಂಬುದರ ಅಧ್ಯಾರೋಪ ಅದರ ಹಿಂದೆ ಇರುವಂತಹ ಆತ್ಮತತ್ವದಲ್ಲಿನೇ ಆ ನಮ್ಮ ಇಷ್ಟ ಸ್ವರೂಪ ಮೂಡಿ ಬರುವಂಥದ್ದನ್ನು ನಾವು ಧ್ಯಾನಿಸಬೇಕು ಈಶ್ವರ ಸರ್ವಭೂತಾನಾಂ ಹೃದ್ದೇಶೇ ಅರ್ಜುನ ತಿಷ್ಠತಿ ಸಹಸ್ರಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾದ ಎಲ್ಲರಲ್ಲಿಯೂ ಕೂಡ ಅಂತರ್ಯಾಮಿಯಾಗಿದ್ದು ಬಿಟ್ಟು ಎಲ್ಲವುದರ ಆದಿ ಮಧ್ಯ ಅಂತ್ಯವಾಗಿರತಕ್ಕಂತಹ ಆ ಸತ್ ಅಂದರೆ ಅಬ್ಸಲ್ಯೂಟ್ ಎಕ್ಸಿಸ್ಟೆನ್ಸ್ ಅದರ ಪೂರ್ಣ ಅರಿವಿನ ಪ್ರಾಪ್ತಿಗೋಸ್ಕರ ಅದೇ ಚೈತನ್ಯ ಸ್ವರೂಪ ತನ್ಮೂಲಕ ಆನಂದ ಹೊರಹೊಮ್ತಾ ಇರ್ತದೆ ಆ ಸ್ಥಿತಿಯಲ್ಲಿ ನಾವು ಸ್ಥಿತಿಗೆ ಮನಸ್ಸನ್ನು ಈ ಏಳು ಹಂತಗಳಿಂದ ತೆಗೆದುಕೊಂಡು ಹೋಗುವಂಥದ್ದು ಮೊದಲನೇ ಹಂತ ಪ್ರೇಯರ್ ಆ್ಯಂಡ್ ಪಾಸಿಟಿವ್ ಸಜೆಷನ್ ಪ್ರಾರ್ಥನೆ ಮತ್ತು ಸಕಾರಾತ್ಮಕ ಸಕಾರಾತ್ಮಕವಾಗಿರ್ತಕ್ಕಂತಹ ನಮ್ಮ ಮನಸ್ಸಿಗೆ ನಿರ್ದೇಶನವನ್ನು ಭಗವತ್ ಆಲೋಚನೆಯಿಂದ ತುಂಬುವಂಥದ್ದು ಆಮೇಲೆ ಬುದ್ಧಿಯ ಜಾಗೃತಿಗೋಸ್ಕರ ಮನಸ್ಸನ್ನು ಏಕಾಗ್ರತೆಗೋಸ್ಕರ ನಾವು ನಮ್ಮ ದೇಹವನ್ನು ಈ ವಿರಾಟ ಸೃಷ್ಟಿಯಲ್ಲಿ ಆ ದೇಹದ ಅರಿವನ್ನು ಗಮನಿಸಿ ಈ ದೇಹ ಭಾವವನ್ನು ತಾಳಿ ಈ ಚೈತನ್ಯ ಶಕ್ತಿ ಹೇಗೆ ಸೃಷ್ಟಿಯಲ್ಲಿ ಇದೆ ವ್ಯಕ್ತವಾಗಿದೆ ಎಂಬುದನ್ನು ಅರಿಯಬೇಕು ದೇಹ ಅರಿವು ಭಗವಂತ ಕೊಟ್ಟ ಜೈವಿಕವಾಗಿರತಕ್ಕಂಥ ಈ ಭೌತಿಕ ಶರೀರದ ಸೂಕ್ಷ್ಮವಾಗಿರತಕ್ಕಂಥ ಸ್ಪಂದನಗಳನ್ನು ಗಮನಿಸಿ ವಿರಾಟ ವ್ಯೋಮ ಗ್ರಹ ನಕ್ಷತ್ರ ತಾರೆ ಅದರ ಆ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಕಿರುದೇಹ ಅದರಲ್ಲಿ ಒಂದು ಪ್ರಾಣಶಕ್ತಿ ಆ ಈ ಒಂದು ಜೈವಿಕ ಪ್ರಕ್ರಿಯೆಗೆ ಆಧಾರ ಪ್ರಕೃತಿಯಲ್ಲಿ ವಾತಾವರಣದಲ್ಲಿರುವಂತಹ ಆಮ್ಲಜನಕವನ್ನು ಹೇಗೆ ನಾವು ತಗೊಂಡು ಈ ಒಂದು ಜೈವಿಕ ಅಸ್ತಿತ್ವವನ್ನು ಪ್ರಕೃತಿ ಹೇಗೆ ಪೋಷಿಸ್ತಾ ಇದೆ ಎಂಬುದನ್ನು ಗಮನಿಸಿದರೆ ಮನಸ್ಸು ಸ್ಥೂಲದಿಂದ ಸೂಕ್ಷ್ಮದ ಕಡೆಗೆ ಹೋಗ್ತದೆ ಮೂರನೇ ಹಂತ ಶ್ವಾಸೋಚ್ಛ್ವಾಸ ಪ್ರಕ್ರಿಯೆ ನಾಲ್ಕನೇ ಹಂತ ಇದಕ್ಕೂ ಅತಿ ಸೂಕ್ಷ್ಮವಾಗಿರ್ತಕ್ಕಂಥ ಮನಸ್ಸು ಎಂಬುದು ಆಲೋಚನೆಗಳು ಹೇಗೆ ಬಂದು ಹೋಗ್ತಾ ಇವೆ ಎಂಬುದು ಗಮನಿಸಲಿಕ್ಕೆ ಪ್ರಾರಂಭ ಮಾಡಿದಾಗ ಮನಸ್ಸು ಮತ್ತು ಮನಸ್ಸನ್ನು ಗಮನಿಸುವ ಸಾಕ್ಷಿ ಚೈತನ್ಯ ಬೇರ್ಪಡ್ತದೆ ಗಮನಿಸುವಂಥದ್ದು ಮನಸ್ಸನ್ನು ಸತತವಾಗಿ ಅತ್ಯಂತ ಕುತೂಹಲವಾಗಿ ಮನಸ್ಸಿನ ಆಲೋಚನೆಗಳನ್ನು ಗಮನಿಸುವಂಥದ್ದು ಆ ಆಲೋಚನೆಗಳನ್ನು ಗಮನಿಸಿ ಆಲೋಚನೆಗಳು ಕ್ರಮೇಣ ಅಲ್ಲಿ ಶಮನಗೊಂಡಾಗ ಅಲ್ಲಿಂದ ಮೇಲೆ ನಾವು ಆಲೋಚನೆಗಳಿಗೆ ಆಧಾರವಾಗಿರುವ ನಮ್ಮ ಅಸ್ತಿತ್ವದ ಕೇಂದ್ರವಾಗಿರುವ ಅಹಂ ನಾನು ಎಂಬುವುದರು ನಮ್ಮ ವ್ಯಕ್ತಿತ್ವದ ಚೈತನ್ಯ ದ್ವಾರ ಅದು ಚಿತ್ ಜಡಗ್ರಂಥಿ ಆ ನಾನು ಎಂಬುದು ಎಷ್ಟು ನಮಗೆ ಅಹಂ ವೃತ್ತಿ ಎಷ್ಟು ವಿಚಿತ್ರವಾಗಿದೆ ಎಲ್ಲರಲ್ಲಿರುವಂತಹ ಅಹಂ ಸರ್ವನಾಮ ಅದನ್ನು ಕೇಂದ್ರೀಕರಿಸೋದರಲ್ಲಿ ಅದು ವ್ಯಕ್ತಿತ್ವದ ಕೇಂದ್ರ ಹೃದಯ ದೇಗುಲದ ಮಧ್ಯಭಾಗ ಸ್ಥೂಲ ಅದೇ ದಹರಂ ವಿಪಾಪ್ಮಂ ಪರಮೇಶ್ವಭೂತಂ ಯತ್ ಪುಂಡರೀಕಂ ಪುರಮಧ್ಯ ಸಂಸ್ಥಂ ತತ್ರಪಿ ದಹ್ರಂ ಗಗನಂ ವಿಶೋಕಂ ಯಸ್ಮಿನ್ ತದಂತ ತದುಪಾಸಿತವ್ಯಂ ಅಲ್ಲಿ ಭಗವಂತನ ಚೈತನ್ಯ ಸ್ವರೂಪವನ್ನು ಹೃದಯ ದೇಗುಲವನ್ನಾಗಿ ಇರಿಸಿ ಆ ಚೈತನ್ಯವನ್ನು ಇಷ್ಟ ದೇವತೆಯ ಸ್ವರೂಪ ತಾಳಿದಂಥ ನಮ್ಮ ಅಂತರಾತ್ಮನೇ ಇಷ್ಟರೂಪರ ನಮಗೆ ಅದು ಹೃದಯ ಆಕಾಶದಲ್ಲಿ ಪವಿತ್ರವಾಗಿರ್ತಕ್ಕಂಥ ಧರಂ ವಿಭಾಪ ಪರಮೇಶ್ಮಭೂತವಾಗಿರ್ತಕ್ಕಂಥ ಆ ಭಗವತ್ ಸ್ವರ ಪೂರ ಮಧ್ಯ ನಮ್ಮ ವ್ಯಕ್ತಿತ್ವದ ಕೇಂದ್ರದ ಧ್ಯಾನ ಕೇಂದ್ರದಲ್ಲಿ ಸಂಸ್ಥಂ ಅಲ್ಲಿ ವಿಶಾಲವಾಗಿರತಕ್ಕಂಥ ಹುಣ್ಣಿಮೆ ಚಂದ್ರನ ಬೆಳಕು ಹೊರಮು ಹೇಗೆಯೋ ಹಾಗೆ ಚೈತನ್ಯದ ಬೆಳಕು ಧರಂ ತತ್ರ ಪಿದರ್ಹಂ ಗಗನಂ ವಿಶೋಕಂ ಆನಂದದಿಂದ ಶೋಕರಹಿತವಾಗಿರ್ತಕ್ಕಂಥ ಆ ವಿರಾಟ ಚೈತನ್ಯದ ತಸ್ಮಿನ್ ತತ್ ಆ ಒಂದು ಇಂಟರ್ನಲ್ ಸ್ಪಿರಿಚುವಲ್ ಸ್ಪೇಸ್ನಲ್ಲಿ non material subtle spiritual space ಮನಸ್ಸು ಹೇಗೆ ನಾನ್ ಮೆಟೀರಿಯಲು ಆಲೋಚನೆ ಹೇಗೆ ನಮಗೆ ಸೂಕ್ಷ್ಮ ಅದಕ್ಕಿಂತ ಅತಿ ಸೂಕ್ಷ್ಮವಾಗಿರ್ತಕ್ಕಂಥ ಆಕಾಶ ಆಕಾಶಕ್ಕೆ ಅತಿ ಸೂಕ್ಷ್ಮವಾಗಿರ್ತಕ್ಕಂಥ ದ ಒಂದು ಸ್ಪೇಸ್ ತತ್ರಾಪಿ ದಹ್ರಂ ಗಗನಂ ವಿಶೋಭ ಚಿದಾಕಾಶ ಅಲ್ಲಿ ಚಿದ್ಗನ ಕಾಯನಾಗಿ ನಮ್ಮ ಅಸ್ತಿತ್ವದ ನೆಲೆಯಾಗಿರ್ತಕ್ಕಂಥ ಅಂತರ್ಯಾಮಿಯಾಗಿರ್ತಕ್ಕಂಥ ಭಗವಂತ ನಮ್ಮ ಇಷ್ಟ ದೇವತನಾಗಿ ಮನಸ್ಸಿಗೆ ಸುಲಭ ಗ್ರಾಹ್ಯವಾಗಿ ನಿರಾಕಾರ ನಿರ್ಗುಣನ ಸಾಕಾರ ಸಗುಣನಾಗಿ ಅಮ್ನಿ ಪ್ರೆಸೆಂಟ್ ಸರ್ವಭೂತದಲ್ಲಿರುವಂಥವನು ಅಣುರೇಣು ತೃಣಕಾಷ್ಟ ಪರಿಪೂರ್ಣನಾಗಿರ್ತಕ್ಕಂಥವನು ಅವನು ನಮ್ಮ ಹೃದಯದಲ್ಲಿ ಇಷ್ಟ ದೇವತೆಯಾಗಿ ಕಂಗೊಳಿಸ್ತಾ ಇದ್ದಾನೆ ಈಗ ಆ ಫಿಫ್ ಸಿಕ್ಸ್ ಸ್ಟೇಜಲ್ಲಿ ಅವನಿಗೆ ಮಾನಸಿಕ ಪೂಜೆ ಮಾಡಿ ಅವನ ದಿವ್ಯ ನಾಮವನ್ನು ಹೇಳಿ ಅವನನ್ನು ಪ್ರಾರ್ಥನೆ ಮಾಡಿ ಆ ಮಾನಸಿಕ ಪೂಜೆ ಪ್ರಾರ್ಥನೆ ಜಪ ಆಮೇಲೆ ದಿವ್ಯವಾಗಿರುವ ಶಾಂತವಾಗಿರುವ ಬರೀ ರೂಪಸ್ಮರಣೆ ಅವನ ಅಸ್ತಿತ್ವದ ಪೂರ್ಣ ನೆಲೆ ನಿಲ್ಲುವಂಥದ್ದು practice of the presence of the divine in silence in deep love ಮತ್ತು ತುಂಬ ವ್ಯಾಕುಲತೆಯಿಂದ ಹೇ ಭಗವಂತ ನಿನ್ನ ಧ್ಯಾನ ಘನೀಭೂತವಾಗಿ ನನ್ನ ಹೃದಯಾಂತರಾಳದಲ್ಲಿ ಯಾವಾಗಲೂ ಕಂಗೊಳಿಸುವುದನ್ನು ನಾನು ಪೂರ್ಣ ಅರಿವಿನಿಂದ ನಿನ್ನ ಅಸ್ತಿತ್ವವನ್ನು ಗುರುತಿಸಿ ಕಂಡುಕೊಳ್ಳುವಂತೆ ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡು ಶ್ರೀಹರಿ ಅಂತ ವ್ಯಾಕುಲತೆಯಿಂದ ಅರಿಕೆ ಮಾಡುವಂಥದ್ದು ಮೌನದಿಂದ ಭಕ್ತಿಯಿಂದ ಪ್ರೀತ್ ಭಕ್ತಿಯಿಂದ ಪುಲಕಿತಗೊಂಡ ಮನಸ್ಸಿನಿಂದ ಅವನ ವ್ಯಾಕುಲತೆಯ ಅನ್ವೇಷಣೆಯ ಆ ಒಂದು ಭಾವದಲ್ಲಿ ಆ ಭಗವಂತನ ದಿವ್ಯವಾಗಿರ್ತಕ್ಕಂತಹ ಸಾನ್ನಿಧ್ಯವನ್ನು ಅನುಭವಿಸುವಂಥದ್ದು ಧ್ಯಾನಿಸುವಂತಹದ್ದು ಮನಸ್ಸನ್ನು ಪೂರ್ಣವಾಗಿ ಅದರಲ್ಲಿ ಲಯಗೊಳಿಸುವಂತಹದ್ದು ಪ್ರಭು ಜ್ಯೋತಿರ ಜ್ಯೋತಿ ಉಜಲ ಹೃದಿ ಕಂದರ ತುಮಿ ತಮ ಭಂಜನಹಾರ ಪ್ರಭು ಜ್ಯೋತಿರ ಜ್ಯೋತಿ ಉಜಲ ಹೃದಿ ಕಂದರ ತುಮಿ ತಮ ಭಂಜನಹಾರ मनोवचन एक आधार मनस्य के वचन के अस्तित्व के मीने व बने आधार ನಮ್ಮ ಅಸ್ತಿತ್ವಕ್ಕೆ ನೀನೇ ಆಧಾರ ಇವತ್ತಿದ್ದು ನಾಳೆ ಮಾಯವಾಗುವ ಈ ಒಂದು ಪ್ರಪಂಚಕ್ಕೆ ಎಷ್ಟೊಂದು ಮನಸ್ಸಾಗ್ಲಿ ಭಗವಂತ ನಿತ್ಯ ಸತ್ಯನಾಗಿರ್ತಕ್ಕಂಥ ನನ್ನ ಅಸ್ತಿತ್ವದ ನನ್ನ ಅಹಂಭಾವದ ಹಿನ್ನೆಲೆಯಲ್ಲಿ ಸದಾ ವಿರಾಜಮಾನನಾಗಿರುವ ನಿನ್ನ ದಿವ್ಯ ಅಸ್ತಿತ್ವವನ್ನು ಕಂಡುಕೊಳ್ಳದೇ ಹೋದರೆ ಜೀವನ ಹೇಗೆ ವ್ಯರ್ಥ ಎಂಬ ಅರಿವು ವ್ಯಾಕುಲತೆ ಭಕ್ತಿ ಪ್ರಾರ್ಥನೆ ಶಾಂತಿ ಮೌನ ಮಹಾತ್ಮ್ಯ ಜ್ಞಾನ ಭಗವಂತನ ದಿವ್ಯ ಸಾನ್ನಿಧ್ಯದ ಏಕರೂಪದ ಧ್ಯಾನದಲ್ಲಿ ಮನಸ್ಸು ತಲ್ಲೀನವಾಗಿ ಲಯವಾಗಬೇಕು ಆದರೆ ಹಂತ ಹಂತವಾಗಿ ಮನಸ್ಸನ್ನು ಜೊತೆಗೆ ಸ್ವಲ್ಪ ಹೋರಾಟ ಇರುತ್ತದೆ ಅದೇ ತಪಸ್ಸು ಪ್ರತಿಕೂಲವಾಗಿರ್ತಕ್ಕಂಥ ಆಲೋಚನೆಗಳು ಭಾವಗಳು ಸಂಸ್ಕಾರಗಳು ಪರಿಸ್ಥಿತಿಗಳು ಪ್ರಾದುರ್ಭಾವಗಳು ನಮ್ಮನ್ನು ಭಗವದ್ ವಿಮುಖ ಮಾಡುವಂಥದ್ದು ಭಗವಂತನಿಂದ ವಿಮುಖಗೊಳಿಸುತ್ತದೆ ಅವನ್ನೆಲ್ಲ ಕೂಡ ನಿರೋಧೀಕರಿಸಿ ಭಗವಂತನಲ್ಲಿ ತಾದಾತ್ಮ್ಯಗೊಳ್ಳುವಂತಹ ಒಂದು ಶಕ್ತಿಯನ್ನು ಕೊಡು ಭಗವಂತ ಎಲ್ಲದಕ್ಕೂ ಅತೀತನಾಗಿ ನೀನಿಲ್ಲಿ ನನ್ನ ಅಂತರಾತ್ಮನಾಗಿ ಹೇಗೆ ನನ್ನ ಹೃದಯ ದೇಗುಲದಲ್ಲಿ ಕಂಗೊಳಿಸ್ತಾ ಇದ್ದೀ ನನ್ನ ವ್ಯಕ್ತಿತ್ವದ ಅರ್ಥ ನನ್ನ ವ್ಯಕ್ತಿತ್ವದ ಆಧಾರ ವ್ಯಕ್ತಿತ್ವದ ಶಕ್ತಿ ವ್ಯಕ್ತಿತ್ವದ ಸತ್ಯ ನೀನು ಉಳಿದದೆಲ್ಲ ಅನಿತ್ಯ ಅನಿತ್ಯಂ ಇಮಂ ಲೋಕಂ ಪ್ರಾಪ್ ಭಜಸ್ವ ಮಹಾಂ अनित्यम असुखम लोकम इमं प्राप्य भजस्व माम तेषां सततयुक्तानां भजतां प्रीतिपूर्वकं ददामि बुद्धियोगं तं तेन मामुपयान्ति ते यत्करोषि यदश्नासि यज्जिहोसि ददासि यपस्यसि कौंतेय कुरुष्व मदर्पणम मनमना भव मद भक्ता मध्याजी माम नमस्कार शनै ही शनै ही उपरमेत बुद्धिया धृतिगृहीतया आत्मसंस्थम मन कृत्वा ಕಶ್ಚಿತಪ್ಪಿನ ಚಿಂತೆಯೇ ಇದೆಲ್ಲವೂ ಕೂಡ ಶಾಸ್ತ್ರ ಬಲ್ಲವರ ಅರ್ಥಪೂರ್ಣ ವಾಕ್ಯಗಳು ಪ್ರಕಾಶಮಾನವಾಗಿರ್ತಕ್ಕಂಥ ಆ ಒಂದು ತರಂಗಗಳಿಂದ ನಮ್ಮ ರನ್ಮನಗಳಿಗೆ ಧ್ಯಾನಕ್ಕೆ ಮನಸ್ಸನ್ನು ಪ್ರೇರೇಪಿಸ್ತವೆ ಧ್ಯಾನದಲ್ಲಿ ನೆಲೆ ನಿಂತಾಗ ಈ ಅರ್ಥಗಳು ಈ ಮೂಲ ಶ್ಲೋಕಗಳು ತನ್ನಿಂತಾನೇ ಬಿಂಬಿಸ್ತವೆ ಶಾಸ್ತ್ರ ಎಂಬುದು ಅನುಭವದ ಆಧಾರದ ಮೇಲೆ ಯೋಗಿಗಳು ಸಂತರು ಭಗವಂತ ಸಾಕ್ಷಾತ್ ಭಗವಂತ ಮನುಷ್ಯನ ಮನಸ್ಸಿಗೆ ಒಂದು ಆಧ್ಯಾತ್ಮಿಕದ ಒಳಗುಟ್ಟನ್ನು ಒಳತಿರುಳನ್ನು ಮಾರ್ಗವನ್ನು ತೋರಿಸಲಿಕ್ಕೋಸ್ಕರ ಶಾಸ್ತ್ರ ಇದೆ ಭಗವಂತನ ಸಾಕ್ಷಾತ್ಕಾರದ ಮೊದಲೇ ಭಗವಂತ ಸತ್ಯ ಎಂಬ ಶ್ರದ್ಧೆ ಭಗವಂತ ನಮ್ಮ ಅಂತರ್ಯಾಮಿ ಎಂಬ ನಂಬಿಕೆ ಭಗವಂತನಲ್ಲಿ ಭಕ್ತಿ ಭಾವದ ಆನಂದ ಭಗವಂತನಲ್ಲಿ ಸಂತೋಷ ಇದನ್ನು ಉಂಟು ಮಾಡ್ತದೆ ಪ್ರೇರೇಪಿಸ್ತದೆ ಶಾಸ್ತ್ರಗಳ ವಾಕ್ಯಗಳು ಸಂತರ ಜ್ಞಾನಿಗಳ ವಾಕ್ಯಗಳು ಅವು ಧ್ಯಾನದ ಆಳದಲ್ಲಿ ಆಗೊಮ್ಮೆ ಈಗೊಮ್ಮೆ ಪ್ರತಿಬಿಂಬಿಸ್ತದೆ ಆಗ ಧ್ಯಾನ ಇನ್ನೂ ಆಳವಾಗಿ ಮನಸ್ಸು ಯೋಗಾರೂಢವಾಗ್ತದೆ ಈ ಧ್ಯಾನದ ಪ್ರಕ್ರಿಯೆಗೆ ಪ್ರಕ್ರಿಯೆಯನ್ನು ಅಳವಡಿಸುವುದು ಎಷ್ಟು ಕಷ್ಟವೋ ಅಷ್ಟೇ ಮುಖ್ಯ ಪ್ರಪಂಚದಲ್ಲಿ ಎಷ್ಟೆಷ್ಟಕ್ಕೋಸ್ಕರ ನಾವು ಎಷ್ಟು ಸಂಕಷ್ಟ ಕಷ್ಟಗಳನ್ನು ಪಡೀತೇವೆ ತಾತ್ಕಾಲಿಕ ಪ್ರಪಂಚದ ಆಗು ಹೋಗುಗಳಲ್ಲಿ ಭಗವಂತನಲ್ಲಿ ಮನಸ್ಸನ್ನು ನೆಲೆ ನಿಲ್ಲುವುದಕ್ಕೂ ಕೂಡ ಕಷ್ಟ ಇರ್ತದೆ ಆದರೂ ಕಷ್ಟವನ್ನು ದಾಟ್ಲಿಕ್ಕೆ ಸಾಧ್ಯ ಶ್ರದ್ಧೆ ಭಕ್ತಿ ಪ್ರಾರ್ಥನೆ ಅಭ್ಯಾಸ ಮತ್ತು ವೈರಾಗ್ಯ ಅಂದರೆ ಡಿಟ್ಯಾಚ್ಮೆಂಟ್ ಸತ್ಸಂಗದಿಂದ ಶಾಸ್ತ್ರಗಳ ಅಧ್ಯಯನದಿಂದ ಗುರು ಕೃಪೆಯಿಂದ ಸಂತರ ಕೃಪೆಯಿಂದ ಮಹಾತ್ಮರ ಕೃಪೆಯಿಂದ ಭಗ ಮನಸ್ಸನ್ನು ಎಲ್ಲ ಸಂಕಷ್ಟಗಳಿಂದ ಪ್ರಾ ಪಾರ್ ಮಾಡಿ ಧ್ಯಾನದ ಸ್ಥಿತಿಗೆ ಹಂತ ಹಂತವಾಗಿ ಒಂದೇ ದಿವಸದಲ್ಲಿ ಅಲ್ಲ ಸತತವಾಗಿ ಪ್ರಯತ್ನ ಮಾಡ್ತಾ ಕ್ರಮೇಣ ಅದು ಸಾಧ್ಯ ಆಗ್ತದೆ ಧ್ಯಾನ ಸಹಜವಾಗಿ ಮೂಡಿ ಬರುವಂಥ ಒಂದು ಸ್ಥಿತಿಯನ್ನು ಭಗವಂತ ಕರುಣಿಸ್ತಾನೆ ಧ್ಯಾನ ಸಂಸ್ಕಾರಗಳನ್ನು ನಮಗೆ ಕೊಟ್ಟು ಭಕ್ತಿ ಪರವಶಯತೆಯನ್ನು ಕೊಟ್ಟು ಅಂತರ್ಮುಖತ್ವವನ್ನು ಕೊಟ್ಟು ವ್ಯಾಕುಲತೆಯನ್ನು ಕೊಟ್ಟು ಅವನ ಮಹಾತ್ಮ್ಯ ಜ್ಞಾನವನ್ನು ಕೊಟ್ಟು ಭಗವಂತನೇ ಇಷ್ಟಪಟ್ಟು ನಮ್ಮನ್ನು ಅವನಡೆಗೆ ಕರ್ಕೊಂಡು ಹೋಗ್ತಾನೆ one who chooses the divine is chosen by the divine ನಾವು ಭಗವಂತನನ್ನು ನಾವು ಪ್ರೀತಿಸಿದೆ ಹೋಗ್ತಾ ಇದ್ದೇವೆ ಭಗವಂತನೇ ಬೇಕು ಅಂತ ಆ ಒಂದು ತೀವ್ರವಾಗಿರ್ತಕ್ಕಂಥ ಭಾವ ಉಂಟಾಗಿದೆಯಾ ಅಂತ ಆದರೆ ಅದು ಭಗವಂತನ ಕೃಪೆಯಿಂದ ಭಗವಂತನ ಕೊಟ್ಟದ್ರಿಂದ ಮಾತ್ರ ಸಾಧ್ಯ ನಾವು ಭಗವಂತನನ್ನು ಧ್ಯಾನಿಸಲಿಕ್ಕೆ ಭಕ್ತಿಯಿಂದ ಪ್ರೀತಿಸಲಿಕ್ಕೆ ಮನುಷ್ಯ ಪ್ರಯತ್ನ ಮಾಡಿದರೆ ಅವನ ಕೃಪೆ ಅದರ ನೂರರಷ್ಟು ಬಂದು ನಮ್ಮ ಎಷ್ಟೋ ಸಂಸ್ಕಾರಗಳ ರಾಶಿಯನ್ನು ದೊಡ್ಡ ಹತ್ತಿ ಬೆಟ್ಟವನ್ನು ಬೆಂಕಿ ಕ್ಷಣಾರ್ಧದಲ್ಲಿ ಹೇಗೆ ದಹಿಸ್ತದೋ ಭಗವಂತನ ಕೃಪೆ ಎಂಬುದು ನಮ್ಮ ಸಂಸ್ಕಾರಗಳ ಪ್ರಾಪಂಚಿಕ ಸಂಸ್ಕಾರಗಳ ರಾಶಿಗಳನ್ನು ಕ್ಷಣಾರ್ಧದಲ್ಲಿ ಅವನ ಕೃಪೆಯ ಪ್ರಸಾಂಖ್ಯಾನಾಗ್ನಿ ಅಂತ ಹೇಳ್ತಾರೆ ಅಗ್ನಿಯಿಂದ ದಹಿಸಿ ಪ್ರಪಂಚದ ಸಂಸ್ಕಾರ ಅಜ್ಞಾನ ಸಂಸ್ಕಾರವನ್ನು ದಗ್ಧ ಬೀಜವನ್ನಾಗಿ ಮಾಡಿ ಮನಸ್ಸು ನಲ್ಲಿ ದೈವಿ ಕೃಪೆ ಸ್ಫುರಣಗೊಂಡು ಮನಸ್ಸು ಮೇಲ್ಮಟ್ಟಕ್ಕೆ ಹೋಗ್ತದೆ ಇದನ್ನು ನಾವು ಅಭ್ಯಾಸ ಮಾಡಬೇಕು ಸ್ವಲ್ಪ ಹೊತ್ತು ಭಗವಂತನನ್ನು ಅತ್ಯಂತ ಸ್ನೇಹಪರತೆಯಿಂದ ಭಕ್ತಿಯಿಂದ ಅನ್ವೇಷಣಾ ಭಾವದಿಂದ ಭಾವವೃತ್ತಿಯಿಂದ ನಮ್ಮ ಹೃದಯಾಂತರಾಳದಲ್ಲಿ ಧ್ಯಾನ ಮಾಡಲು ಪ್ರಯತ್ನ ಮಾಡೋಣ ओम शांति शांति शांति हरि ओम तत्सत श्री रामकृष्णार्पणमस्तु